ಯುಗದಲ್ಲಿ ಸರ್ಯಂಬಿಯರ ಕಣ್ಣಂಬಾಡಿಯು ಯುಗದಲ್ಲಿ ಕಡೂರು ಕಿತ್ತಳೆ ಮಧುಗಿರಿ ದಾಳಿಂಬೆ ದಾವಣಗೆರೆಯ ನೆಲೆಗಡಲೆ ದಾರಾಪುರದಲ್ಲಿ ತುಪ್ಪ ಊಟಕ್ಕೆ ರುಚಿಸೋ ತಲೆ ಭತ್ತ ಪ್ರಕೃತಿ ಸೊಬಗನು ಅನುಭವಿಸ ನೋಡಿರಿ ಜೋಗದ ಜಲಪಾತ ನೀವು ನೋಡಿರಿ ಜೋಗದ ಜಲಪಾತ ಕಾವೇರಿಯು ನೀಡಿರುವಳು ನೋಡಿ ಶಿವನ ಸಮುದ್ರದ ವಿದ್ಯುತ್ತು ಕಾವೇರಿಯು ನೀಡಿರುವಳು ನೋಡಿ ಶಿವನ ಶಿವನ ಸಮುದ್ರದ ವಿದ್ಯುತ್ತು ಮೈಸೂರಲ್ಲಿ ಪೆಸರಾಗಿದೆ ನೋಡಿ ಭದ್ರ ಪತಿಯೂ ಕಾಗದಕ್ಕೆ ಮೈಸೂರಲ್ಲಿ ನೋಡಿ ಭದ್ರಾವತಿಯು ಕಾಗದಕ್ಕೆ ತುಮಕೂರು ಹರಪನ ಹರಪನಹಳ್ಳಿಯ ಹಾಸ್ಯಕ್ಕೆ ತಾಂಬೂಲ ಹಾಕಲು ಇಷ್ಟ ಉಳ್ಳವರು ಕೊಳ್ಳಿರಿ ಶಿವಮೊಗ್ಗದ ಅಡಿಕೆಯನ್ನು ಮತ್ತೊಂದಿದೆ ನೀವು ಮರೆತಿರಿ ನೋಡಿ ಧರಿಸಿರಿ ಬದನ್ ಬದನ್ವಾಳ್ ಖಾದಿಯನು ಕುಡೀರಿ ಚಿಕ್ಕಮಂಗಳೂರು ಕಾದಿಯನ್ನು ಪಡೆಯಿರಿ ಕನಕಪುರದ ರೇಷ್ಮೆಯನ್ನು ಕುಡೀರಿ ಚಿಕ್ಕಮಂಗಳೂರು ಕಾಫಿಯನ್ನು ಪಡೆಯಿರಿ ಕನಕಪುರದ ರೇಷ್ಮೆಯನ್ನು ದ್ರೋಣ ಪರ್ವತದ ಸೂರ್ಯನ ಉದಯ ಆಗುಂಬೆಯ ಸೂರ್ಯಾಸ್ತಮ ಜನಗಳ ಮನ ಬೆಳೆದಿದೆ ನೋಡಿ ಪಶ್ಚಿಮ ವಾಹಿನಿ ತೀರ್ಥವದು ಪಶ್ಚಿಮ ವಾಹಿನಿ ತೀರ್ಥವದು